ಅಷ್ಟು ದೊಡ್ಡ ಪುರಾಣವನ್ನು ನಮಗೆ ಕೊಟ್ಟವರು ಪರಾಶರ ಮಹರ್ಷಿಗಳು ವಸಿಷ್ಠರ ಮೊಮ್ಮಗ ವಾಸಿಷ್ಠ ಗೋತ್ರದವರ ಉಪಕಾರವನ್ನು ನಾವು ತೀರಿಸೋದಕ್ಕೆ ಶಕ್ತಿ ಇಲ್ಲ ವಿಶ್ವಾಮಿತ್ರರು ಪೂರ್ವಾಶ್ರಮದಲ್ಲಿ ಕೊಟ್ಟ ಕೋಟಲೆ ಎಲ್ಲ ಸಹಿಸಿಕೊಂಡು ಬೇಡಪ್ಪ ನಾನು ಸತ್ತು ಹೋಗಬೇಕು ಅಂತ ನದಿಯಲ್ಲಿ ಬಿದ್ದು ಸಾಯಕ್ಕೆ ಹೋದರು ಬೆಟ್ಟದಿಂದ ಬಿದ್ದರು ಏನೇನೋ ಮಾಡಿದರು ಸಾಯುವುದಕ್ಕೂ ದಾರಿಯಾಗಲಿಲ್ಲ ವಾಪಸ್ ಬಂದರು ಶೇ ಋಷಿಯಾಗಿ ಹುಟ್ಟಿ ಸಾಯೋಕ್ಕೂ ಅವಕಾಶ ವಸಿಷ್ಠರಿಗೆ ಆತ್ಮಹತ್ಯಾ ಯತ್ನ ಅಷ್ಟು ಹಿಂಸೆ ಕೊಟ್ಟಿದ್ರು ವಿಶ್ವಾಮಿತ್ರ ಆಶ್ರಮದಲ್ಲಿ ಆಶ್ರಮಕ್ಕೆ ಬಂದು ನೋಡ್ತಾರೆ ಎಲ್ಲೋ ವೇದ ಕೇಳಿಸ್ತಾ ಇದೆ ಮಗನ ಒಬ್ಬನೇ ಮಗ ಶಕ್ತಿ ಅವನನ್ನು ತಿಂದು ಹಾಕಿಬಿಟ್ಟಿದ್ರು ಮಹರ್ಷಿಯನ್ನೇ ತಿಂದು ಹಾಕಿಬಿಟ್ಟಿದ್ರು ಕಲ್ಮಾಷಪಾದನೆಂಬ ದೊರೆಗೆ ರಾಕ್ಷಸತ್ವ ಪ್ರಾಪ್ತಿಯಾಗಿ ಅವನು ತಿಂದು ಹಾಕಿ ದೊಡ್ಡ ಕಥೆ ಮಹಾಭಾರತ ಹೇಳಬೇಕು ಎಲ್ಲಿ ಹೋಗ್ಬೇಕಂತ ಗೊತ್ತಿಲ್ಲ ಆಶ್ರಮಕ್ಕೆ ಬಂದರು ವೇದ ಕೇಳಿಸ್ತು ಆಶ್ರಮ ಎಲ್ಲ ಸುಟ್ಟು ಬೂದಿ ಮಾಡಿದ್ದಾರೆ ವಿಶ್ವಾಮಿತ್ರರು ಒಂದು ಗಿಡ ಇಲ್ಲ ಮರ ಇಲ್ಲ ಕಾಮಧೇನು ಇಲ್ಲ ಮತ್ತೊಂದಿಲ್ಲ ಯಾರಿಗೂ ಪಾಠ ಹೇಳಿ ಒಂದು ಯೂನಿವರ್ಸಿಟಿ ಹಾಳಾಯಿತು ನಳಂದ ತಕ್ಷಶಿಲೆ ಹೋದಾಗೆ ಎಲ್ಲಿ ಬರ್ತಾ ಇದೆ ವೇದ ಧ್ವನಿ ಅಂತ ಹುಡುಕಿದ್ರು ಎಲ್ಲೋ ಒಂದು ಮರದ ಕೆಳಗಡೆ ಅವರು ಸೊಸೆ ಅಳ್ತಾ ಕೂತಿದ್ಲು ಅದೃಶ್ಯಂತಿ ಅಲ್ಲಿಂದ ಶಬ್ದ ಬಂದಾಗ ಆಯಿತು ಹತ್ತಿರ ಹೋದರು ಅಮ್ಮ ತಪ್ಪು ತಿಳ್ಕೊಬೇಡಮ್ಮ ಸೊಸೆ ಕೈ ಮುಗಿದ್ರು ಎಲ್ಲೋ ವೇದ ಕೇಳಿಸ್ತಾ ಇದೆಯಲ್ಲ ನಿನ್ನ ಕಡೆಯಿಂದ ಬರ್ತಾ ಇದೆ ಅವಳು ತಲೆ ಮುಸ್ಕ ಹೇಳಿದ್ಲು ಮಹಾರಾಯರೇ ನನ್ನ ಹೊಟ್ಟೆಯಲ್ಲಿ ಒಂದು ಗರ್ಭ ಬೆಳೀತಾ ಇದೆ ನಿಮ್ಮ ಮಗ ಸಾಯುವುದಕ್ಕೆ ಮುಂಚೆ ಗರ್ಭ ಇಟ್ಟು ಹೋದರು ಆ ಗರ್ಭ ನಿಮ್ಮ ಪುಣ್ಯದಿಂದ ವೇದಾಧ್ಯಯನ ಮಾಡ್ತಾ ಇದೆ ಅವರೇ ಪರಾಶರು ಪರಾಶರ ಮಹರ್ಷಿ ಯೋಗ್ಯತೆ ನೋಡ್ಕೊಳ್ಳಿ ಅವರು ಬುದ್ಧಿ ಬಂತ ಮೇಲೆ ಉಪನಯನ ಎಲ್ಲ ಮಾಡಿದರು ಮೊಮ್ಮಗನಿಗೋಸ್ಕರ ಬದುಕ್ತೇನಮ್ಮ ಅಂದರು ತಮಗಿದ್ದ ಶಾಸ್ತ್ರಗಳನ್ನೆಲ್ಲ ಅರದು ಕರದು ಕೂಡಿಸಿದರು ಮಹಾಬುದ್ಧಿವಂತ ತೇಜಸ್ವಿ ಪರಾಶರ್ಮ ಮಹರ್ಷಿ ತಾಯಿ ಕಥೆಯೆಲ್ಲ ಹೇಳಿದ್ದು ನಮ್ಮಪ್ಪ ನಿಮ್ಮಪ್ಪನ ತಿಂದ್ಬಿಟ್ರಪ್ಪ ರಾಕ್ಷಸರು ನಿಮ್ಮ ತಾತ ಹೀಗೆಲ್ಲ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಹೋಗಿದ್ರು ಮಾಡ್ತೇನೆ ನೋಡು ರಾಕ್ಷಸ ಯಾಗ ಅಂತ ಒಂದು ಯಾಗ ಮಾಡಿದ್ರು ತರ್ಪಯಾಗ ಮಾಡಿದ ಹಾಗೆ ನನ್ನ ತಂದೆಯನ್ನು ತಿಂದ ಕುಲದವರು ರಾಕ್ಷಸರು ಒಬ್ಬರೂ ಇರಬಾರದು ಈ ಲೋಕದಲ್ಲಿ ಅಂತ ಒಂದು ಯಾಗವನ್ನು ಮಾಡಿ ಆ ರಾಕ್ಷಸರನ್ನೆಲ್ಲ ತಂದು ಮಂತ್ರಬಲದಿಂದ ತಂದು ತಂದು ಹೋಮದಲ್ಲಿ ಸುಟ್ಟು ಭಸ್ಮ ಮಾಡುವ ಕಾಲದಲ್ಲಿ ಪುಲಸ್ತ್ಯ ಮಹರ್ಷಿ ರಾಕ್ಷಸ ಕುಲಕ್ಕೆ ಮೂಲ ಪುರುಷ ಪುಲಸ್ತ್ಯನ ಮಗ ವಿಶ್ರವಸ್ಸು ವಿಶ್ರವಸ್ಸನ ಮಗ ರಾವಣ ರಾಕ್ಷಸರ ನಕ್ಷತ್ರ ಮೂಲ ನಕ್ಷತ್ರ ಶ್ರಾವಣ ನಕ್ಷತ್ರ ಮೂಲ ನಕ್ಷತ್ರ ಅನೇಕರು ಗೊತ್ತಿಲ್ಲ ಎಲ್ಲ ಶೋಧಿಸಿ ರಿಸರ್ಚ್ ಮಾಡಿ ಎಲ್ಲೋ ಒಂದೊಂದು ಹೇಳ್ತೀನಿ ಅದು ನಿರೃತಿ ರಾಕ್ಷಸ ನಿರೃತಿ ಅಂದ್ರೆ ಋತುವನ್ನು ಬಿಟ್ಟದ್ದು ಋತ ಅಂದ್ರೆ ಸತ್ಯ ಧರ್ಮ ದೇವರಿಟ್ಟದ್ದು ದಿಕ್ಕು ನಿರೃತಿ ಅನ್ನೋದು ಒಂದು ದೇವತೆ ಪಾಪ ದೇವತೆ ಅದಕ್ಕೂ ಒಂದು ದಿಕ್ಕಿಟ್ಟ ದೇವರು ನೈಋತ್ಯ ನೈಋತ್ಯದ ಕಡೆಗೆ ಬಾಗಲಿಡಬಾರದು ನೈರುತ್ಯದ ಕಡೆಗೆ ನೀವು ದೇವರ ಮನೆ ಇಡಬಾರ್ದು ದನದ ಕೊಟ್ಟಿಗೆ ಇಡ್ಬೋದು ಡಬ್ಲ್ಯೂ ಸಿ ಇಡ್ಬೋದು ಕಸದ ಬುಟ್ಟಿ ಇಡ್ಬೋದು ಅದು ಪಾಪದ ದೇವತೆಯ ಜಾಗ ವಾಸ್ತುಶಾಸ್ತ್ರದಲ್ಲಿ ಇದನ್ನು ಹೇಳ್ತಾರೆ ಅನೇಕರು ಗೊತ್ತಿಲ್ಲ ಇದು ನೈರುತ್ಯಕ್ಕೆ ಮನೆ ಬಾಗಿಲಿದ್ರೆ ಜಾತಿ ಕೇಳಿಗೆ ಹಾಕೋದು ರಾಕ್ಷಸರು ಬರೋದಕ್ಕೆ ಅವಕಾಶವಾಗುತ್ತೆ ಅದು ಅದು ಅದಕ್ಕೂ ಜಾಗ ಇದೆ ಅವರು ಬಂದರು ಅಯ್ಯೋ ಮಗು ಪರಾಶರ ಯಾವನೋ ಒಬ್ಬ ತಪ್ಪು ಮಾಡಿದ ಅಂತ ಹೇಳಿ ರಾಕ್ಷಸ ಕುಲವನ್ನೇ ನೀನು ಹಾಳು ಮಾಡಬೇಡಪ್ಪ ಅಂತ ಕೈ ಹಿಡಿದ್ರು ತಡೆದು ಬಿಟ್ಟರು ಆ ಹೋಮ ಮಾಡ್ತಿದ್ದ ಸೌಟು ಕೆಳಗೆ ಬಿತ್ತು ಇವರು ಕಣ್ಣಲ್ಲಿ ನೀರು ಹಾಕಿದರು ನಮ್ಮ ಅಪ್ಪನನ್ನು ಕೋತಾರಲ್ಲ ಅವ್ರು ಬಿಡೋಕ್ಕಾಗುತ್ತೆ ನಾನು ಇನ್ನೆಷ್ಟು ಜನ ತಂದೆ ತಾಯಿ ಹೋಗಬೇಕು ಹೀಗೆ ಅಂತ ಕೇಳಿದಾಗ ಬೇಡ ಮಗು ಬೇಡಪ್ಪ ಬಿಟ್ಬಿಡು ಋಷಿಯಾದವನಿಗೆ ಬ್ರಾಹ್ಮಣನಾದವನಿಗೆ ಕಾರುಣ್ಯವೆಂಬುದು ದೊಡ್ಡ ಗುಣ ಕ್ಷಮೆ ಎಂಬುದು ದೊಡ್ಡ ಗುಣ ನೀ ದೊಡ್ಡವನಾಗ್ತೀಯೇ ನಿನಗೊಂದು ವರವನ್ನು ಕೊಡ್ತೇನೆ ಬ್ರಹ್ಮದೇವನ ಅನುಗ್ರಹದಿಂದ ಈ ಬ್ರಹ್ಮನ ವಂಶ ಇಡೀ ಜಗತ್ತಲ್ಲಿರ್ತಕ್ಕಂತಹ ಪಶು ಪಕ್ಷಿ ಪಿಶಾಚ ಪ್ರಾಣಿ ದೇವತೆಗಳು ಎಲ್ಲರ ಇತಿಹಾಸವನ್ನು ಕುರಿತು ಸಂಕ್ಷೇಪದಲ್ಲಿ ಒಂದು ಪುರಾಣವನ್ನು ಬರೆಯುವೆಯಂತೆ ಪ್ರಥಮ ಪುರಾಣಕರ್ತ ನೀನಿರೋ ಕಡೆಗೆ all the facts will come to you you will be the first ಪುರಾಣಕರ್ತ ವರವನ್ನು ಕೊಟ್ಟರು ಅವರು ವಿಷ್ಣು ಪುರಾಣವನ್ನು ಬರೆದರು ತತ್ವೇನ ಯಶ್ಚಿದಜಿದೀಶ್ವರ ತತ್ಸ್ವಭಾವ ಭೋಗ ಅಪವರ್ಗ ತದುಪಾಯ ಗತಿರುದಾರ ತತ್ವ ನಿಷ್ಕರ್ಷ ಮಾಡಿ ನಾರಾಯಣಂ ಮಹಾಜ್ಞೇಯಂ ವಿಶ್ವಾತ್ಮಾನಂ ಪರಾಯಣ ಮಹಾಜ್ಞೇಯ ಅಂದ್ರೆ ನಾನು ಮೊಮ್ಮಗ ಇವತ್ತು ಹೇಳ್ಕೊಡ್ತಾ ಇದ್ದೆ ತಿಳಿಬೇಕಾದ ವಸ್ತುಗಳಲ್ಲಿ ತುಂಬ ದೊಡ್ಡ ವಸ್ತು ಅಂದ್ರೆ ಮಹಾಜ್ಞೇಯ ನಾರಾಯಣ ನಾರಾಯಣ ಪರಂ ಬ್ರಹ್ಮತತ್ವಂ ನಾರಾಯಣ ಪರ ನಾರಾಯಣ ತತ್ವ ತಿಳ್ಕೊಂಡ್ರೆ ಜಗತ್ತೆಲ್ಲ ತಿಳಿ ನಿಮಗೆ ತಿಳಿಯಬೇಕಾದ ಏನು ಉಳಿಯೋದಿಲ್ಲ ಅಷ್ಟಾಕ್ಷರ ಮಂತ್ರ ಅದನ್ನ ಸಿದ್ಧಾಂತ ಮಾಡಿ ತೋರಿಸಿ ಚಿದ್ ಅಚಿದ್ ಅಚೀಶ್ವರ ತತ್ ಸ್ವಭಾವ ತದುಪಾಯ ಗತಿ ಆ ಭಗವಂತ ಒಂದೋಕೆ ಬೇಕಾದ್ದಾರಿ ಶರಣಾಗತಿ ಪ್ರಪತ್ತಿ ಬರೀ ಆರು ಸಾವಿರ ಶ್ಲೋಕ ಇರುವ ಇವತ್ತು ಸಿಕ್ಕುವ ವಿಷ್ಣು ಪುರಾಣದಲ್ಲಿ ಎಲ್ಲ ಅಡಂಬರೇಟ್ ಮಾಡಿ ಹೇಳಿಬಿಟ್ರು ಭಾಗವತ ದೊಡ್ಡದು ಹದಿನೆಂಟು ಸಾವಿರ ಶ್ಲೋಕ ಚೆನ್ನಾಗಿದೆ ಕಥೆಗಳು ಧ್ರುವನ ಕಥೆ ಬರುತ್ತೆ ಪ್ರಹ್ಲಾದನ ಕಥೆ ಬರುತ್ತೆ ಅಂಬರೀಷನ ಕಥೆ ಬರುತ್ತೆ ಅದು ಸಂಗ್ರಹ ಶ್ರೀಮದ್ ವಿಷ್ಣು ಪುರಾಣದಲ್ಲಿ ಶ್ರಾದ್ದ ಪ್ರಯೋಗ ಕೂಡ ಹೇಳಿದ್ದಾರೆ ರಾಜಸ ಸೃಷ್ಟಿ ತಾಮಸ ಸೃಷ್ಟಿ ತುಂಬ ಭೋಗ್ಯವಾದದ್ದು ಉಪನಿಷತ್ತುಗಳಷ್ಟು ಹಳೆಯದು ಅಂತ ಹೇಳ್ತಾರೆ sacred books of the east ಸೀರೀಸ್ನಲ್ಲಿ ಮ್ಯಾಕ್ಸ್ಮಿಲರ್ ಮೊದಲಾದವರು ನಮ್ಮ ಉಪನಿಷತ್ತುಗಳನ್ನು ವೇದಗಳನ್ನು ಭಾಷಾಂತರ ಮಾಡುವಾಗ ಅವರು ಮೊತ್ತ ಮೊದಲು ಭಾಷಾಂತರ ಮಾಡಿದ್ದು ವಿಷ್ಣು ಪುರಾಣ ಹೊರೇಸ್ ವಿಲ್ಸನ್ ವಿಶ್ವ ತಪ್ಪದ ಪುಸ್ತಕ ಮಾಡಿದ ಅವನು ಒಳ್ಳೆ ಸುಂದರವಾದ ಪ್ರಿಂಟು ನಮ್ಮ ಕರ್ನಾಟಕ ಕಾಲೇಜ್ ಇತ್ತು ಅವರು ಭಾಗವತ ಮುಟ್ಟಲಿಲ್ಲ ವಿಷ್ಣು ಪುರಾಣ ಮುಟ್ಟಿದರು ಆದ್ದರಿಂದ ಪರಾಶರ ಮಹರ್ಷಿಗಳ ಮೂಲಕವಾಗಿ ಭಗವಂತನದೆಯೇ ವಿಷ್ಣು ಪುರಾಣವೆಂಬ ಒಂದು ಸರಿದ್ರೂಪದಲ್ಲಿ ಹರಿದು ಬಂದಿತು ಲೋಕಕ್ಕೆ ಪರಾಶರ ಮುಖ ಅದಕ್ಕೆ ಮೊದಲ ಅವರ ಹೆಸರನ್ನು ಹೇಳಿದರು ಪರಾಶರರಿದ್ದ ಮೇಲೆ ಮುಂದೆ ಅವರ ವಂಶದಲ್ಲಿ ಸತ್ಯವತಿ <coughs> ಪರಾಶರದ ಸಂಯೋಗದಿಂದ ವೇದವ್ಯಾಸರು ಸಾಕ್ಷಾನ್ನಾರಾಯಣೋ ದೇವ ಶ್ರೀಮನ್ನಾರಾಯಣನೇ ವ್ಯಾಸರೂಪಿಯಾಗಿ ಅವತಾರ ಮಾಡಿ ಹದಿನೆಂಟು ಪರ್ವಗಳ ದೊಡ್ಡ ಗ್ರಂಥ ಮಹಾಭಾರತವನ್ನು ಹದಿನೆಂಟು ಪುರಾಣಗಳನ್ನು ಹದಿನೆಂಟು ಉಪಪುರಾಣಗಳನ್ನು ಸಕಲ ಧರ್ಮಶಾಸ್ತ್ರಗಳನ್ನು ಬ್ರಹ್ಮಸೂತ್ರಗಳನ್ನು ನಮ್ಮ ಕೊಟ್ಟು ಉಪಕಾರ ವ್ಯಾಸರೂಪಕಾರ ಉಪಕಾರ ತೀರಿಸೋಕ್ಕಾಗೋದಿಲ್ಲ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರು ವಿಷ್ಣು ಒಂದು ರೂಪಾಯಿ ಕೊಟ್ಟರಂತೆ ವ್ಯಾಸ ರೂಪಾಯ ವಿಷ್ಣುವೇ ಅದನ್ನ ಅವ್ರು ರಿಟರ್ನ್ ಮಾಡಿದರು ಕೊಟ್ಟದ್ದು ವಾಪಸ್ ಮಾಡಿದರು ಬ್ರಾಹ್ಮಣರು ಮಾಡಬೇಕಾದ ಕೆಲಸ ಏನು ನಮ್ಮ ವೈ ಬ್ರಹ್ಮನಿಗೆ ಕೊಟ್ಟದ್ದು ವಾಪಸ್ ಕೊಡಬೇಕು ಎಲ್ಲ ಅಪಾರ್ಥ ಮಾಡ್ತಾರೆ ರೂಪ ಎಲ್ಲ ಇದು ಈ ಶ್ಲೋಕ ಹೇಳೋಕೆ ಯಾಕೆ ಭಯ ಏನು ಅನಂತರಾಯ ಅಂದ್ರೆ ಅನಂತರಾಯ ಹೆಸರು ಅಂತಲ್ಲ ಸದಾ ಪಶ್ಯಂತೆ ಸೂರಯ್ಯ ಒಂದೂರು ಸೂರಯ್ಯ ಅಂತ ಒಬ್ಬ ಇದ್ದಂತೆ ದೇವಸ್ಥಾನದ ಟ್ರಸ್ಟಿ ಅವನು ಅವತ್ತು ಅವನ ಆಬ್ಸೆಂಟು ಚಂದ್ರಯ್ಯ ಅಂತ ಬಂದ ಮಂಗಳಾರತಿ ಮಾಡ್ತಿದ್ರು ಇವತ್ತು ಸದಾ ಪಶ್ಯಂತೆ ಸೂರಯ ಓಯ್ ಸದಾ ಪಶ್ಯಂತಿ ಚಂದ್ರಯ ಹೇಳಿದ್ನಂತೆ ಅವನು ನಿನ್ನ ಹೆಸರಲ್ಲಪ್ಪ ನಿತ್ಯ ಸೂರ್ಯಗಳು ಬಹುವಚನ ಇದು ಬಹುವಚನ ಸೂರಿ ಶಬ್ದ ಹೀಗೋ ಅಂದಂತೆ ಅವನು ಟ್ರ ಟೆಂಪಲ್ ಟ್ರಸ್ಟಿ ವೇದಮಂತ್ರ ಹೇಳೋಕೆ ಆತಕ್ಕೆ ಭಯ ಅಂದ್ರೆ ಅಪಾರ್ಥ ಆಗುತ್ತೆ ಇದು ಆದ್ರಿಂದ ಪರಾಶರ ಮುಖಾನ್ ಪರಾಶರರೇ ಮೊದಲಾದವರು ವ್ಯಾಸರು ಯಾರು ಋಷಿಗಳೆಲ್ಲ ಕೇಳಿದರು ಇಷ್ಟೆಲ್ಲ ಚುರುಕಿದ್ದಾನೆ ಈತ ಮೈ ನೋಡಿದ್ರೆ ದಾಡಿ ಭಯಂಕರವಾದ ರೂಪ ತೇಜಸ್ಸು ಕಣ್ಣು ನೋಡೋಕ್ಕಾಗ್ತಿಲ್ಲ ಇವ್ರಿಗೆ ಗೊತ್ತಿಲ್ಲದೆ ಶಾಸ್ತ್ರವೇ ಇಲ್ಲ ಇವರು ಯಾರಯ್ಯ ಕೋಹ್ಯನ್ಯೋ ಭುವಿ ಮೈತ್ರೇಯ ಮಹಾಭಾರತ ಕೃದ್ಭವೇತ್ ವೇದವ್ಯಾಸರನ್ನ ವಿಧಿ ನಾರಾಯಣಂ ಹರಿಂ ಶ್ರೀಮನ್ ನಾರಾಯಣ ಅಂತ ತಿಳ್ಕೊ ನನ್ನ ಮಗ ಅಂತ ಅನ್ನೋದಿಲ್ಲ ಇಲ್ಲದ್ರೆ ಇಷ್ಟು ವಿಸ್ಮಯಕಾರಕವಾದ ಅದ್ಭುತ ಗ್ರಂಥ ಜಗತ್ತಲ್ಲಿ ದೊಡ್ಡ ಪವಾಡ ಅಂದ್ರೆ ಮಹಾಭಾರತ ನೀವು ಕೇಳಿದ್ದೀರಿ ಎಂಟೊಂಬತ್ತು ತಿಂಗಳ ಹಿಂದೆ ನಂಗೆ ತಿಳಿದಾಗ ಹೇಳಿದೆ ಅನೇಕರು ಕೇಳಿ ಆ ಸಿ ಡಿ ಕೇಳಿ ಕೇಳಿ ಸಂತೋಷಪಟ್ಟಿದ್ದಾರೆ ಮಹಾಭಾರತ ಇನ್ನದು ಗೋಕರ್ಣದಲ್ಲಿ ಎರಡೆರಡು ತಿಂಗಳಿಗೆ ಒಂದೊಂದು ಪರ್ವ ಹೇಳಬೇಕಂತೆ ಅವರಿಗೆ ನಾನು ಹೋಗ್ತಾ ಇದ್ದೀನಿ ಎರಡು ತಿಂಗಳಿಗೆ ಒಂದು ಪರ್ವ ಹೇಳಬೇಕಂತೆ ವಿದ್ವಾಂಸರು ಡೀಟೇಲ್ ಹೇಳಿ ಅಂತ ಆಗ್ಬೋದು ನೀವು ಎಷ್ಟು ಡೀಟೇಲ್ ಮಾಡಿದ್ರು ನಾಲ್ಕು ಶ್ಲೋಕ ಈ ಶ್ಲೋಕ ಮುಂದೆ ಹೋಗೋದಿಲ್ಲ ಅದು ಅಷ್ಟೊಂದು ಅರ್ಥಗರ್ಭಿತವಾದ ಮಹಾಗ್ರಂಥವನ್ನು ಭಗವಂತನಲ್ಲದೆ ಇನ್ನು ಯಾರು ಕೊಡೋದು ಶಕ್ಯ ಯೋಚನೆ ಮಾಡಿ ವ್ಯಾಸರು ಪರಾಶರರು ಇನ್ನು ಸ್ವಲ್ಪ ಹಿಂದೆ ಹೋದರೆ ವಾಲ್ಮೀಕಿ ಮಹರ್ಷಿಗಳು ಗಾಯತ್ರಿ ಅಪರಾಪತಾರ ರೂಪದಲ್ಲಿ ಇಪ್ಪತ್ನಾಲ್ಕು ಸಾವಿರ ಶ್ಲೋಕ ರೂಪದಲ್ಲಿ ರಾಮಾಯಣವನ್ನು ನಮಗೇನು ಕೊಟ್ಟರು ಪರಾಶರ ಮುಖ ಶುಕಬ್ರಹ್ಮ ಶ್ರೀಮದ್ ಭಾಗವತವನ್ನು ತಂದೆ ಉಪದೇಶ ಮಾಡಿಬಿಟ್ರು ವೇದವ್ಯಾಸರು ಪುಟ್ಟ ಹುಡುಗ ಪರೀಕ್ಷಿತ್ ರಾಜನ ಸಭೆಯಲ್ಲಿ ಅವರದನ್ನ ಶ್ರಾವ್ಯವಾಗಿ ಓದಿ ಒಳ್ಳೆಯ ಕಂಠದಿಂದ ಅನುವಾದವನ್ನು ಮಾಡಿದರು ಶುಕಾಚಾರ್ಯರು ಶೌನಕರು ಧರ್ಮಶಾಸ್ತ್ರವನ್ನು ಬರೆದರು ಅಥರ್ವಂಶೀಯರು ಇವರೆಲ್ಲರಿಗೂ ಎಂದರು ಮಹಾನುಭಾವರು ತ್ಯಾಗರಾಜ ಸ್ವಾಮಿಗಳು ಆ ಮಹಾನುಭಾವರ ಪಟ್ಟಿಯಲ್ಲಿ ಪ್ರಹ್ಲಾದ ನಾರದ ಅಂಬರೀಷ ಶುಕ ಶೌನಕ ಈ ಭಾ ಭಾಗವತರನ್ನೆಲ್ಲ ನೆನೆಸ್ಕೊಳ್ತಾರೆ ಪುಣ್ಯವಂತರು ಭಾರತ ದೇಶದಲ್ಲಿ ಹುಟ್ಟಿದ್ದೀರಿ ಎಷ್ಟು ದೊಡ್ಡ ಪರಂಪರೆ ಇದೆ ನಮಗೆ ನೋಡಿ ಯಾರ ಹೆಸರು ಹೇಳಬೇಕು ಯಾರ ಹೆಸರು ಬೆಳಗ್ಗೆ ಎದ್ದು ಕೂಡಲೇ ಅವರ ಹೆಸರು ಹೇಳಿಬಿಟ್ರಾಯಿತು ಬಕ ದಾಲ್ಭ್ಯ ಒಂದೇ ಎರಡು ಋಷಿಗಳ ಹೆಸರು ಅವರೆಲ್ಲರೂ ಕಣ್ಣು ಕೊಟ್ಟರು ಕಣ್ಣು ಕೊಟ್ಟರು ನಮಗೆ ಅದೆಲ್ಲರೂ ನಮಗೆ ಗುರು ಸ್ವರೂಪದಲ್ಲಿದ್ದಾರೆ ಇವತ್ತು ನಾವು ಕರ್ನಾಟಕದಲ್ಲಿ ದಕ್ಷಿಣ ಭಾರತದಲ್ಲಿ ಶುಕಾಚಾರ್ಯರ ಜಯಂತಿ ವಾಲ್ಮೀಕಿ ಜಯಂತಿ ಪರಾಶರ ಜಯಂತಿ ಇವನ್ನೆಲ್ಲ ಬಿಟ್ಟುಬಿಟ್ಟಿದ್ದೇವೆ ಆಚರಣೆ ಮಾಡೋದಿಲ್ಲ ಅದು ಮಧ್ಯದಲ್ಲಿ ಎಲ್ಲೋ ಇಂಟ್ರಪ್ಟ್ ಆಗಿರಬೇಕು ಪಂಚಾಂಗದಲ್ಲಿ ತಪ್ಪದೇ ಬರೀತಾರೆ ಈ ಮನು ಹುಟ್ಟಿ ದಿವಸ ಮನ್ವಂತರ ಪರಾಶರ ಮಹರ್ಷಿ ದೇವಲ ಮಹರ್ಷಿ ಒಬ್ಬೊಬ್ಬರು ಜಯಂತಿ ಕೊಟ್ಟಿದ್ದಾರೆ ನಾವು ಜಯಂತಿ ಮಾಡಿ ಅಂತ ಹೇಳಿದರೂ ಕಷ್ಟ ತಿರುಗಿ ಮಜ್ಜಿಗೆ ಬೇಳೆ ಹೊಳಿ ಮಾಡಿ ತಿಂದು ಮುಗಿಸ್ಬಿಡ್ತೇವೆ ಹೊರತು ಏನು ಕೊಟ್ಟು ತಿನ್ನುವುದ್ರಲ್ಲಿ ಮುಗಿಸ್ತೇವೆ ಅವ್ರನ್ನೂ ತಿಂತೇವೆ ಬೇಕಾದ್ರೆ ಅಲ್ಲ ಅವ್ರು ಹೇಳಿದ್ದು ಒಂದು ತತ್ವ ನೆನೆಸ್ಕೊಳ್ಬೇಕು ಒಂದು ಶ್ಲೋಕ ಉಚ್ಚಾರ ಮಾಡಬೇಕು ನಮಗ ತಿಳುವಳಿಕೆ ಇಲ್ಲ ಪರಾಶರ ಮುಖಾನ್ ಒಂದೇ ಭಗೀರಥ ನಯೇ ಸ್ಥಿತ ಭಗೀರ್ಥನಂತೆ ನಿಂತಿದ್ದಾರವರು ಗಂಗೆಯನ್ನು ಭಗೀರ್ಥ ಸೃಷ್ಟಿ ಮಾಡಲಿಲ್ಲ ಅದಿತ್ತು ಭಗೀರ್ಥ ಭೂಮಿಗೆ ತಂದ ನಮಗೆ ಭಗೀರ್ಥ ಮುಖ್ಯ ಯಾಕೆ ಅವನಿದ್ದಿದ್ರಿಂದ ಗಂಗೆ ಸಿಕ್ತು ಹಾಗೆ ವ್ಯಾಸ ಪರಾಶರಾದಿಗಳು ಲೋಕಕ್ಕೆ ವೇದವೆಂಬ ಗಂಗೆಯನ್ನ ಪುರಾಣ ರೂಪದಲ್ಲಿ ಕೊಟ್ಟರು ಪೌರಾಣಿಕಿ ವಿದ್ಯಾ ಒನ್ ಆಫ್ ದಿ ಓಲ್ಡೆಸ್ಟ್ ಅಂದರು ಇತಿಹಾಸ ಪುರಾಣಾಭ್ಯಾಂ ವೇದಂ ಸಮುಪ ಬ್ರಹ್ಮಯೇತ್ ವಿಭೇತಿ ಅಲ್ಪಶ್ರುತಾದ್ವೇದ ಮಾಮಯಂ ಪ್ರತರಿಷ್ಯತಿ ಮನುಸ್ಮೃತಿಯಲ್ಲಿ ಹೇಳಿದರು ವೇದಗಳನ್ನು ಅರ್ಥ ಹೇಳುವಾಗ ಇತಿಹಾಸ ಪುರಾಣಗಳನ್ನು ಇಟ್ಟುಕೊಂಡೇ ವಿವರಿಸಬೇಕು ಅದಕ್ಕೆ ವಿರುದ್ಧವಾಗಿ ಏನಾದರೂ ಹೇಳಿಬಿಟ್ರೆ ವೇದ ಪುರುಷ ಹೆದರ್ತಾನೆ ನಾನು ಏನೋ ಮಾಡಿಬಿಡ್ತಾನೆ ಇವನು ರಕೆ ಬುಕ್ಕ ಕಿತ್ತೆ ಬಿಡ್ತಾನೆ ಅಂತ ಅದಕ್ಕೆ ಇತಿಹಾಸ ಪುರಾಣಗಳನ್ನು ಸೇರಿಸಿ ಹೇಳಬೇಕು ಇತಿಹಾಸ ಪುರಾಣ ಎಷ್ಟು ಹಳೆಯದು ವೇದದಷ್ಟೇ ಹಳೆಯದು ಪೌರಾಣಿಕಿ ವಿದ್ಯೆ ವೃತ್ರಾಸುರನ ಕಥೆ ತ್ರಿಪುರಾಸುರನ ಕಥೆ ನಮುಷಿ ಕಥೆ ಶಂಬರನ ಕಥೆ ಎಲ್ಲ ಕಥೆಗಳು ವೇದದಲ್ಲಿಯೇ ಬರ್ತವೆ ವೇದ ಸಂಸ್ಕೃತಿ ಪರಿಚಯದಲ್ಲಿ ಕೆಲವನ್ನು ವಿವರಿಸಿದ್ದೇನೆ ಅದು ಏಳು ದಿವಸ ಲೆಕ್ಚರ್ ಕೊಟ್ಟದ್ದು ಅದು ಕೇಳಿಸಿದ್ದಾರೆ ಅದು ಒಂದು ನೂರು ಲೆಕ್ಚರ್ ಮಾಡಬೇಕಂತ ನಾನು ವೇದದ ಮೇಲೆ ಮಾಡ್ತೇನೆ ಕೇಳ್ತೀರಾ ನೂರು ದಿವಸ ಅವ್ರಿಗೆ ರೆಡಿ ವೇದದ ಮೇಲೆ ಲೆಕ್ಚರ್ ಹೇಳೋದು ದೊಡ್ಡದಲ್ಲ ವೇದದ ಕಥೆಗಳನ್ನು ಅರ್ಥ ಮಾಡ್ಕೋಬೇಕು ತತ್ವಗಳನ್ನು ತಿಳ್ಕೊಳ್ಬೇಕು ನಮಗದು ಆಗೋದಿಲ್ಲ ಅದನ್ನು ಇಳಿಸಿದ್ರು ಪರಾಶರ ಮುಖಾನ್ ಒಂದೇ ಭಗೀರಥನೆಯೇ ಸ್ಥಿತ ಕಮಲಾಕಾಂತ ಕಾರುಣ್ಯ ಗಂಗಾ ಪ್ಲಾವಿತ ಮದ್ವಿಧಾನ್ ನನ್ನಂಥ ಕುಂಟರಿಗೂ ಗಂಗೈನಿಳಿಸಿ ಪ್ಲಾವಿತ ಕೊಚ್ಚುವಂತೆ ಮಾಡಿ ಕೊಚ್ಚೋದೊಂದು ನೆಲೆ ಬಿಟ್ಟು ಹೋಗಿ ಸಾಯೋದು ಅಂತ ಅರ್ಥವಲ್ಲ ಸಾಕು ಸಾಕು ಅನ್ಬೇಕು ನೀವು ಪ್ರಭಾ ಅಪ್ಪ ಅಪ್ಪ ಮೈ ಎಲ್ಲ ಹೋಯಿತು ತುಂಬ ತೃಪ್ತಿ ಆಯಿತು ಸ್ನಾನ ಮಾಡಿದ್ದೇನೆ ಸ್ವಲ್ಪ ಸದ್ಯಕ್ಕೆ ಸಾಕು ಅಂತ ಹೇಳುವಂತೆ ಗಂಗೈಯನ್ನು ಇರೋ ಜಾಗ ತಂದು ಕೊಟ್ರಲ್ಲ ಅವರಿಗೆ ನಾನು ನಮಸ್ಕಾರವನ್ನು ಮಾಡ್ತೇನೆ ಎಂಬುದಾಗಿ ಇದು ನಾಲ್ಕನೇ ಶ್ಲೋಕದಲ್ಲಿ ಹೇಳಿದರು ಪರ ಪರಾಶರ ಶಬ್ದಕ್ಕೆ ಅರ್ಥ ಹೇಳ್ತಾರೆ ಪರಾನ್ ಸತ್ತರ್ಕಶರೈ ಆಶೃಣಾತೀತಿ ಪರಾಶರ ವಿರೋಧಿಗಳನ್ನ ಭಗವಂತ ಇಲ್ಲ ಎಂಬುವ ನಾಸ್ತಿಕರನ್ನ ಶರೈ ಒಳ್ಳೆಯ ಯುಕ್ತಿವತ್ತಾದಂತಹ ಬಾಣಗಳಿಂದ ಆಶೃಣಾತಿ ಸಂಹಾರ ಮಾಡ್ತಾರೆ ಪರಾಶರ ಋಷಿಗಳು ಮಾಡೋ ಕೆಲಸ ಅದು ಆದ್ದರಿಂದ ಆಳ್ವಾರಗಳನ್ನು ಕೊಂಡಾಡಿದರು ಇವರನ್ನು ಕೊಂಡಾಡ್ತಾ ಇದ್ದಾರೆ ಮುಂದಿನ ಶ್ಲೋಕದಲ್ಲಿ ಸ್ವಲ್ಪ ಬೇಗ ಓಡಿಸ್ತೇನೆ ಭಟ್ರು ಹೇಳಿದರು ನಾಳೆ ವಿಶ್ವಕ್ಸೇನ ಜಯಂತಿ ಆ ವಿಶ್ವಕ್ಸೇನರಿಗಾಗಿ ಒಂದು ಶ್ಲೋಕ ಅಶೇಷ ಮನೀಕೇಶ್ವರ ಮಾಶ್ರಯೇ ಶ್ರೀಮತ ಕರುಣಾಂಬೋಧೌ ಶಿಕ್ಷಾ ಸ್ರೋತೈವೋತ್ಥಿತಂ ವಿಶ್ವಕ್ಸೇನ ಜನಾರ್ದನ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಇದು ಆಗಮದಲ್ಲಿ ಉಂಟು ಕ್ವಚಿತ್ ವೇದದಲ್ಲಿಯೂ ಉಂಟು ವಿಶ್ವಕ್ಸೇನ ಎಲ್ಲ ಕಡೆಯಲ್ಲಿಯೂ ಸೈನ್ಯವನ್ನು ನಡೆಸಬಲ್ಲವನು ಎಲ್ಲಿ ಬೇ ದಶರಥನಿಗೆ ಬರೀ ಹತ್ತು ಕಡೆ ರಥ ನಡೆಸೋ ಶಕ್ತಿ ಇತ್ತು ಹನ್ನೊಂದನೇ ಕಡೆ ಹನ್ನೆರಡನೇ ಕಡೆ ಇರಲಿಲ್ಲ ಈ ವಿಶ್ವಕ್ಸೇನ ಅಂದ್ರೆ ಯಾರು ಈ ಗಣಪತಿ ಗಣೇಶ್ವರ ಗಣನಾಯಕ ಅಂತ ಹೇಳ್ತೀರಿ ಗಣಪತಿ ಪೂಜೆಯನ್ನು ಮಾಡ್ತಾರೆ ಅನೇಕರಿಗೆ ಗೊತ್ತಿಲ್ಲದೆ ಇದ್ದ ವಿಷಯ ಇವತ್ತು ಈ ಸೊಂಡಲಾಕೃತಿಯಲ್ಲಿ ಆನೆ ಮುಖದಲ್ಲಿರುವ ಏನು ಪೂಜೆ ಮಾಡ್ತಾರೆ ಇವನು ರುದ್ರಗಣದಲ್ಲಿ ಶಿವಗಣದಲ್ಲಿ ಬರತಕ್ಕಂತಹ ರುದ್ರಾನುಚರನಾದ ಒಂದು ದೇವತೆ ವಿಘ್ನವನ್ನ ಉಪಶಮನ ಮಾಡ್ತಾನೆ ವಿಘ್ನವನ್ನು ಒಟ್ಟುತ್ತಾನೆ ವಿಘ್ನ ಕರ್ತ ವಿಘ್ನ ಹರ್ತ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಶ್ಲೋಕ ಕೇಳಿದ್ದೀರಿ ಅನೇಕದಂತಂ ಭಕ್ತಾನಾಂ ಏಕದಂತಂ ಈ ಶ್ಲೋಕದ ಅರ್ಥ ಗೊತ್ತಿಲ್ಲ ಅನೇಕರಿಗೆ ಅಗಜಾನನ ಪದ್ಮಾರ್ಕಂ ಗಜಾನನ ಅಲ್ಲಿ ಅಗಜಾಂದ್ರ ಇಲ್ಲಿ ಗಜಾಂದ್ರಲ್ಲ ಯಾವ ಗಜ ಇದು ಅಳತೆ ಮಾಡೋ ಗಜವೇ ಅಗಜೇಂದ್ರ ಪಾರ್ವತಿ ಅಗ ಬೆಟ್ಟ ಅಗಜಾನನ ಪದ್ಮಾರ್ಕಂ ಪಾರ್ವತಿ ಮುಖ ವಿಕಸಿತವಾಯಿತು ಗಣೇಶ ಹುಟ್ಟಿದ ಮೇಲೆ ಗಜಾನನಂ ಅಹರ್ನಿಶಂ ಹಗಲು ರಾತ್ರಿ ಪೂಜೆ ಮಾಡ್ತೇನೆ ಅನೇಕ ದಂತಂ ಭಕ್ತ ಅವನಿಗೆ ಅನೇಕ ದಂತ ಅಂದ್ಬಿಟ್ರು ಆಗಲ್ಲ ಅರ್ಥ ಅನೇಕದಂ ತಂ ಭಕ್ತಾನ ಅನೇಕವಾದ ವರಗಳನ್ನು ಕೊಡ್ತಾನೆ ಏಕದಂತಂ ಅವನಿಗಿರೋದು ಒಂದೇ ಹಲ್ಲು ಕೋರೆ ಹಲ್ಲು ಅದರ ವರ ಬೇಕಾದಷ್ಟು ಕೊಡ್ತಾನೆ ಒಂಟಿ ಹಲ್ಲು ಇನ್ನೊಂದು ಮುರಿದೋಯ್ತು ವ್ಯಾಸರು ಡಿಕ್ಟೇಷನ್ ಕೊಟ್ಟಲ್ಲ ಬರ್ಕೊಳ್ಳೋದಕ್ಕೆ ಅವನಿಗೆ ಕೆಲವರು ವಿಭೂತಿ ಹಚ್ತಾರೆ ಕೆಲವರು ನಾಮವನ್ನು ಹಚ್ಚುತ್ತಾರೆ ಕೆಲವರು ಬರೀ ಅಂಕುಶದ ಆಕೃತಿಯನ್ನು ಹಾಕ್ತಾರೆ ಇಲಿಯನ್ನ ವಾಹನ ಅಂತ ಹೇಳ್ತಾರೆ ಪಾಶಾಂಕುಶಧರ ಅಂತ ಹೇಳ್ತಾರೆ ಕೆಲವರು ಅವನಿಗೆ ಮದುವೆಯನ್ನು ಮಾಡಿ ತಿಸಿದ್ದಿ ಬುದ್ಧಿ ಅಂತ ಇಬ್ಬರು ಹೆಂಡತಿಯರಿದ್ರು ಅಂತ ಹೇಳ್ತಾರೆ ಗಣಪತಿ ಹಬ್ಬ ಬಂದರೆ ಧಾರವಾಡ ಹುಬ್ಬಳ್ಳಿಯಲ್ಲಿ ಅವನಿಗೆ ಪ್ಯಾಂಟ್ ಹಾಕ್ತಾರೆ ಟೈ ಕಟ್ತಾರೆ ಅವನ ಕೈಯಲ್ಲಿ ಟ್ರಾನ್ಸಿಸ್ಟರ್ ಕೊಡ್ತಾರೆ ಈ ಲಾಟ್ರಿ ಮಾಡೋದಕ್ಕೆ ಏನೆಲ್ಲ ಅವಾಂತರ ಮಾಡ್ತಾರಂತೂ ಗಣಪತಿ ಪೂಜೆ ಅಂತ ಮಾಡ್ತಿರಲ್ಲ ಹೋಗ್ಲಿ ಬಿಡಿ ಎರಡು ಮೂರು ವರ್ಷ ನಾನು ಆ ಗಣಪತಿ ವಿಸರ್ಜನೆ ರನ್ನಿಂಗ್ ಕಾಮೆಂಟ್ರಿಯನ್ನು ಕೊಟ್ಟಿದ್ದೇನೆ ಆಕಾಶವಾಣಿಯಿಂದ ಗಣೇಶ್ ಪುರಾಣ ಅಂತ ಒಂದು ಪುರಾಣ ಉಪಪುರಾಣ ಇವನಿಗೆ ವೇದದಲ್ಲಿ ಎಲ್ಲಿದೆ ಮಂತ್ರ ಒಂದು ಮಂತ್ರ ಹೇಳ್ತಾರೆ ಗಣಾನ ಅಂತ್ವ ಗಣಪತಿಗಂ ಹವಾಮಹೇ ಕವಿಂ ಕವೀನಾಂ ಉಪಮಶ್ವರಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣ ಈ ಮಂತ್ರದಲ್ಲಿ ಇವನಿಗೆ ಆನೆ ಸೊಣ್ಣಲಿದೆ ಅಂತಲೇ ಹೇಳಲಿಲ್ಲ ಗಣನ ಅಂತ ಗಣನಾಂ ಬಹುವಚನ ಗಣಗಳಿಗೆ ಇವನು ಒಡೆಯ ಯಾವ ಗಣಕ ಒಡೆಯ ಸ್ವಲ್ಪ ಕೇಳಿ ವೇದದಲ್ಲಿ ರುದ್ರಗಣ ಗಣಗಳಿದೆ ಮರುದ್ಗಣಗಳಿವೆ ಇಂದ್ರನಿಗೆ ಸಂಬಂಧಪಟ್ಟ ಗಣಗಳಿವೆ ಪಿತೃಗಣಗಳಿವೆ ಋಷಿಗಣಗಳಿವೆ ವಿಷ್ಣುಗಣಗಳಿವೆ ಗಣ ಅಂದ್ರೆ ಗುಂಪು ಪಾರ್ಟಿಸ್ಟ್ ಇದ್ದ ಹಾಗೆ ಒಂದೊಂದು ದೇವತೆ ಒಂದೊಂದು ಅನುಚರರ ವರ್ಗ ಈ ಪಾರ್ವತಿ ಪುತ್ರ ಗಣಪತಿ ಒಬ್ಬನೇ ಗಣಪತಿ ಅಲ್ಲ ಎಷ್ಟೋ ಗಣಪತಿಗಳು ಇಲ್ಲಿ ಹೇಳ್ತಾರಲ್ಲ ಇವನು ವಿಷ್ಣು ಗಣಪತಿ ಇವನು ವಿಶ್ವಸೇನ ವಿಷ್ಣು ಸೇನಾಧಿಪತಿ ಸೇನೆ ಮೊದಲಿಯಾರು ಅಂತ ಬಂತಲ್ಲ ಓಹೋ ಮೊದಲಾರುಗಳಿಗೂ ಜಾಗ ಇದೆ ಹಾಕಿ ತಿಳ್ಕೋಬೇಡಿ ಇದು ಮೊದಲು ಯಾರಾದ್ರೂ ಎಲ್ಲರಿಗಿಂತ ಮುಂದೆ ಹೋಗುವವನು ವೈಷ್ಣವಾಗಮಗಳಲ್ಲಿ ಹೇಳ್ತಾರೆ ವಿಷ್ಣು ದೇವಾಲಯಗಳಲ್ಲಿ ಭಗವಂತನ ಪೂರ್ವಕ ದೇವಸ್ಥಾನ ಇದ್ರೆ ಎಡಗಡೆಗೆ ಕುಳಿತುಕೊಂಡು ದೇವಸ್ಥಾನದ ಸ್ವಾಮಿಯ ಪಕ್ಕದಲ್ಲಿಯೇ ದಕ್ಷಿಣಕ್ಕೆ ತಿರುಗಿಕೊಂಡು ಕೈಯಲ್ಲಿ ಒಂದು ಮರದ ಟೊಂಗೆಯನ್ನು ಇಟ್ಕೊಂಡಿರ್ತಾನೆ ವಿಶ್ವಕ್ಸೇನ ಅವನ ಕೈಲಿ ಒಂದು ಪುಷ್ಪದಂತೆ ಏನೋ ಪದಾರ್ಥಕ್ಕೆ ಯತ್ನ ಮಾಡಿರ್ತಾರಲ್ಲ ಅದು ಮರದ ಟೊಂಗೆ ಅದು ಹನುಮಂತನ ಹಾಗೆ ಅವನು ಕೈ ಬೆತ್ತ ಆಡಿಸಿಬಿಟ್ರೆ ಯದ್ವೇತ್ರ ಶಿಖರ ಸ್ಪಂದೇ ವಿಶ್ವಮೇತದ್ವ್ಯವಸ್ಥಿತ ಭಗವಂತ ವೆಳಿ ಪೋಣ ಛತ್ರಿ ಚಾಮರ ಸೈನ್ಯ ತಗೊಂಡು ಹೋಗಬೇಕು ಭಗವಂತ ಹೊರಗಡೆ ಹೊರಟ ಈ ಕಣ್ಣು ಬಿಟ್ಟು ನೋಡಿದ್ರೆ ಆ ದ್ವಾರಪಾಲಕರು ದೀವಟಿಗೆಯವರು ಛತ್ರಿಯವರು ಎಲ್ಲರೂ ಯಾವುದು ಹೇಗಿರಬೇಕು ಚೀಫ್ ವಿಪ್ ಅಂತ ಹೇಳ್ತಾರೆ ನೋಡಿ ಇವತ್ತು ಯಾವ ಕಾಪಿ ಮಾಡಿದ್ನೋ ಈ ಶಬ್ದವನ್ನ ಪಾರ್ಟಿ ವಿಪ್ ಅಂತ ಹೇಳ್ತಾರಲ್ಲ ಆ ವಿಪ್ ಮಾಡೋದಕ್ಕೆ ಮಾರ್ಲಿಟ್ಟು ಹಂಗೆ ಭಗವಂತನ ನೈವೇದ್ಯವಾದರೆ ನೈವೇದ್ಯವಾದ ಅಷ್ಟು ಪದಾರ್ಥವನ್ನ ಇವನಿಗೆ ಕೊಡಬೇಕು ಅವನ ಪ್ರಸಾದ ಯಾರೂ ತಗೊಳ್ಳೋ ಹಾಗಿಲ್ಲ ಶೇಷಾಶನ ಅದರ ಅರ್ಥ ಎಲ್ಲ ತಾನೇ ತಿಂತಾನೆ ಅಂತಲ್ಲ ಅವನು ಡಿಸ್ಟ್ರಿಬ್ಯೂಟ್ ಮಾಡ್ತಾನೆ ಅಂತ ಅವನು ಕೊಟ್ಟರೆ ಉಂಟು ಇಲ್ಲದೆ ಇದ್ರಿಲ್ಲ ಇದು ವಿಷ್ಣುಗಣ ಇದು ವಿಶ್ವಕ್ಸೇನ ಇವನಿಗೇನು ಸ್ವಾರಸ್ಯ ಇವನ ಅನುಚರರಲ್ಲಿ ಆನೆ ಮುಖದ ಗಣಪತಿಯು ಒಬ್ಬ ಉಂಟು ಯಸ್ಯದ್ವಿರದ ಭಕ್ತರಾದ್ಯಾಹ ಪಾರಿಷದ್ಯಾಹ ಪರಶ್ಯತಂ ವಿಘ್ನಂ ನಿಘ್ನಂತಿ ಸತತಂ ವಿಶ್ವಕ್ಸೇ ನಂತಮಾಶ್ರಯೇ ಅದನ್ನು ವೈಷ್ಣವರಲ್ಲಿ ವಿಶ್ವಕ್ಸೇನ ಪೂಜೆ ದೇವಂ ಸೂತ್ರವತಿ ಸಖಂ ಸೂತ್ರವತಿ ಅಂತ ಅವನ ಹೆಂಡತಿ ಹೆಸರು ವಿಚಿತ್ರವಾಗಿದೆ ಯಾವ ಮಗುಗೂ ಹೆಣ್ಣು ಮಗುವಿಗೆ ಹೆಸರಿಟ್ಟಿಲ್ಲ ಯಾರೂ ಕೇಳಿಲ್ಲ ನನ್ನ ನಾ ಹೇಳಲಿಲ್ಲ ಸೂತ್ರವತಿ ಅಂತ ಇಟ್ಟಮ್ಮ ಅಂದ್ರೆ ಎಲ್ಲಿದ್ರಿ ನನ್ನೇ ಕೇಳ್ತಾರವರು ಹೇಳ್ಕೊಟ್ಟು ನಾನು ಸುಮ್ಮನೆ ಇಲ್ದೇ ಕಾಟ ತಗೋಬೇಕಲ್ಲ ನಾ ಹೇಳೋಕೆ ಹೋಗೋದಿಲ್ಲ ಅದು ದಿವ್ಯಾಕಾರಂ ಸರೋಜಾಕ್ಷಂ ಶಂಖ ಚಕ್ರ ಶಂಖಚಕ್ರಗದಾಧರಂ ಮುಕುಂದದ್ವಾರ ನಿಲಯಂ ವಿಶ್ವಕ್ಸೇನಂ ಸೂತ್ರಪತಿ ಸಮೇತ ವಿಶ್ವಕ್ಸೇನಾಯ ನಮಃ ಇದಮಾಸನಂ ಇದಮರ್ಚನಂ ವಿಶ್ವಕ್ಸೇನ ಪ್ರಸಾದ ಸಿದ್ಧಿರಸ್ತು ಮೊದಲು ಮದುವೆ ಆಗುವಾಗ ವಿಶ್ವಕ್ಸೇನ ಪೂಜೆ ಮಾಡಿ ಎರಡು ಮಾಲೆ ಇಟ್ಟು ಅವನ ಪ್ರಸಾದ ಅಂತ ಹೇಳಿ ಕಣ್ಣು ಹೊತ್ಕೊಂಡು ಮಧುವಣಿಗ ಮಧುವಣಿಗೆ ತೀರ್ ಕೊರಲಿಗೆ ಅದನ್ನು ಹಾಕಿ ಮುಂದೆ ಪೂಜೆ ಶುರು ಮಾಡ್ತೇವೆ ಶೈವ ಪದ್ಧತಿಯಲ್ಲಿ ವಿಘ್ನೇಶ್ವರನಿಗೆ ಪೂಜೆ ಮಾಡ್ತಾರೆ ತಪ್ಪಿಲ್ಲ ಪಿತೃಗಣಗಳೂ ಉಂಟು ಅವಕ್ಕೂ ಒಂದು ಮುಖಂಡ ಇದ್ದಾನೆ ಎಷ್ಟೋ ಗಣಗಳು ಯಾರ್ಯಾರ ಮನೆಯಲ್ಲಿ ಗಣಪತಿಗಳು ವಿಘ್ನ ಮಾಡೋರಿದ್ದಾರೆಯೋ ರಾಮಾಯಣವನ್ನ ಕೇಳಿದರೆ ವಿನಾಯಕಾಶ್ಚ ಶಾಮ್ಯಂತಿ ಎಷ್ಟೆ ತಿಷ್ಟಂತಿ ವೈಗ್ರಹ ರಾಮಾಯಣದ ಕೊನೆಯಲ್ಲಿ ಹೇಳ್ತಾರೆ ನೋಡಿ ಒಂದೊಂದು ಮನೆಯಲ್ಲಿಯೂ ಮಂತ್ರ ಇರ್ತಾರಂತೆ ಕೈ ಕೈ ಇರ್ತಾರಂತೆ ರಾಮಾಯಣ ಹೇಳಿಸ್ಬಾರ್ದು ಕೇಳಬಾರದು ಅಂತ ಶುರು ಮಾಡಿದರೆ ಒಂದು ಅಕ್ಷರವನ್ನ ವಿನಾಯಕಾಶ್ಚ ಶಾಮ್ಯಂತಿ ಒಂದು ಅಕ್ಷರ ಕೇಳಿದ ಕೂಡಲೇ ನಮಕ್ಕಿಲ್ಲ ಹೆಂಗಾಡ ಆಡ ಹೆಂಗೆ ಯಾವುದು ಕೋವಂ ಏನೋ ರಾಮಾಯಣ ಶುರು ಮಾಡಿ ಎದ್ದು ಹೋಗ್ಬಿಡ್ತಾರ ಅವರು ನೀವು ನಿರಾಕಾರ ಓದ್ಕೋಬೋದು ರಾಮಾಯಣವನ್ನ ಅದರಿಂದ ಗಣ ಗಣಪತಿಗಳೆಷ್ಟೋ ಉಂಟು ಇಲ್ಲಿ ವೈಷ್ಣವ ಪದ್ಧತಿಯಲ್ಲಿ ವಿಶ್ವಕ್ಸೇನನ ಅಶೇಷ ವಿಘ್ನ ಶಮನಂ ಈ ಭಗವಂತನ ದಯೆ ಇಳಿದು ಬರಬೇಕಲ್ಲ ತಿರುಪತಿ ಬೆಟ್ಟದ ಏಳು ಬೆಟ್ಟದ ಮೇಲಿಂದ ಅದು ಇಳಿದು ಬರೋದಕ್ಕೆ ನಿಮ್ಮ ತನಕ ಬರೋದಕ್ಕೆ ಅಡಚಣೆಗಳು ಬಹಳ ಇರ್ಬೋದಲ್ಲ ಅಶೇಷ ವಿಘ್ನ ಶಮನಂ ಅನೇಕೇಶ್ವರಮಾಶ್ರಯೇ ಅನೀಕ ಅಂದ್ರೆ ಸೈನ್ಯ ಸೈನ್ಯಾಧಿಪತಿಯವನು ಶ್ರೀಮತ ಕರುಣಾಂಬೋಧೌ ಶಿಕ್ಷಾ ಇದು ಒಂದು ಸ್ರೋತ ಭಗವಂತನ ದಯೆ ವಿಶ್ವಕ್ಸೇನ ಅನ್ನುವುದು ಇದು ಶಿಕ್ಷಾ ಸ್ರೋತ ಶಿಕ್ಷಾ ಅಂದ್ರೆ ಡಿಸಿಪ್ಲಿನ್ ಶಿಸ್ತನ್ನ ಕಲಿಸುವುದು ನೀವು ಕೇಳಬಹುದು ಭಗವಂತನ ದಯೆ ಇಳಿದು ಬರೋಕ್ಕೂ ವಿಘ್ನ ಉಂಟೆ ಹಾಗಿದ್ದು ಅದು ಎಂಥ ದಯೆ ಇದು ತನ್ನ ವಿಘ್ನ ತಾನೇ ನಾಶ ಮಾಡಿಕೊಳ್ಳೋದಿಲ್ವೇ ಅಂದ್ರೆ ನೋಡಿ ನಿನ್ನೆ ಮೊನ್ನೆ ಅಂತ ಹೇಳಿದ ವಿಷಯ ತ್ರೀ ಇವತ್ತು ಹೇಳಬಾರದು ಇಂಟ್ರೊಡಕ್ಷನ್ ಅಲ್ಲೇ ಹೋಗಿ ನಿಂತು ಬಿಡುತ್ತೆ ಮೊದಲೇ ದಿವಸಕ್ಕೆ ಅಂತ ಕಷ್ಟಪಟ್ಟು ತಡ್ಕೊಂಡಿದ್ದೇನೆ ದೇವರ ದಯೆ ಸಿದ್ಧವಾಗಿದೆ ನಮಗೆ ಸಂಸಾರದಲ್ಲಿ ದುಃಖ ಸಿದ್ಧವಾಗಿದೆ ಈ ದುಃಖ ಹೋಗಬೇಕು ದಯ ಇಳಿದು ಬರಬೇಕು ಅದು ಒಬ್ಬರಿಬ್ಬರದಲ್ಲ ನಮ್ಮೆಲ್ಲರ ಪ್ರಶ್ನೆ ಅದೇ ಅಲ್ಲಿ ದೇವರಿದ್ದಾನೆ ದಯ ಇದೆ ಗುಣವಂತನಾಗಿದ್ದಾನೆ ಎಲ್ಲ ಹೇಳ್ತೀರಿ ಗುಣವಾನ್ ಕಶ್ಯವೇರಿವಾನ್ ಧರ್ಮಜ್ಞೇಶ ಕೃತಜ್ಞಶ ಸತ್ಯವಾಕ್ಯ ಋತ ಚಾರಿತ್ರೇಣ ಚಕೋಯುಕ್ತ ಎಲ್ಲ ಹೇಳಿದ್ರು ರಾಮಾಯಣದಲ್ಲಿ ನಮಗೆ ರಾಮನ ಗುಣ ಅನುಭವಕ್ಕೆ ಬರೋದಿಲ್ಲವಲ್ಲ ಸ್ವಾಮಿ ರಾಮಾಯಣ ಓದಿದ್ರೆ ಕೆಲವರು ಅಯ್ಯೋ ತಲೆವೇದನೆ ಆಯಕ್ಕೆ வெளியில் போய் ತಾವಾರ್ತರ ಆಶಿಪೋ ಜಗಲೀಲಿ ಓದ್ಕೊಳ್ಳಿ ರಾಮಾಯಣವನ್ನ ಬೆಳಗ್ಗೆ ಎದ್ದಾಗ ಶುರು ಮಾಡ್ತೀರಿ ಇಲ್ಲೇ ವಿಘ್ನ ಮನೆಯಲ್ಲೇ ವಿಘ್ನ ನೀವು ಬಾಯಲ್ಲಿ ಗಟ್ಟಿಯಾಗಿ ಓದೋದಕ್ಕೋ ವಿಘ್ನ ಆ ವಿಘ್ನ ಹೋಗಬೇಕಾದ್ರೆ ವಿಶ್ವಕ್ಸೇನರನ್ನು ಪೂಜೆ ಮಾಡಬೇಕು ವಿಘ್ನಗಳು ಯಾವುದು ಬರ್ಕೊಂಡು ನೋಟ್ಸ್ ಮಾಡ್ಕೊಳ್ತಿದ್ದೀರಿ ಪಾಪ ವ್ಯಾಖ್ಯಾನದಲ್ಲಿ ಹೇಳಿಲ್ಲ ಅವರು ಗೊತ್ತಿದೆ ಅಂತ ಬಿಟ್ಬಿಟ್ರು ನಾ ಹೇಳ್ತೇನೆ ಭಗವಂತನ ದಯೆ ನಮ್ಮ ಮೇಲೆ ಇಳಿದು ಬರುವುದನ್ನು ಸಹಿಸಲಾರದ ಅಡಚಣೆಗಳು ತೊಂದರೆಗಳು ಯಾವುದು ಅಂದರೆ ನಾವು ಮಾಡಿಕೊಂಡ ಕರ್ಮ ಅನಾದಿ ಕರ್ಮ ಒಂದು ಎರಡನೇದು ಈಗ ನಾವು ಮಾಡ್ತಾ ಇರುವ ಬಿಡಲಾರದ ದುಸ್ಸಂಗ ಒಂದು ಮೂರನೇದು ಶರೀರಕ್ಕೆ ಸಹಜವಾಗಿ ಅಂಟುಕೊಂಡು ಬರುವ ಸೋಮಾರಿತನ ಆಲಸ್ಯ ಅಂತ ಒಂದು ಸ್ವಲ್ಪ ಸ್ವಲ್ಪ ಯಾರ ಕೈಲಿ ಪಾಠ ಕೇಳಬಾರದು ಕೇಳಿದ್ರಿಂದ ದುಸ್ಸವಾಸನೆ ಬಂದಿರತಕ್ಕ ನಾಸ್ತಿಕ್ಯ ಅಂತ ಒಂದು ಶರೀರದಲ್ಲೇ ಉಂಟಾಗುವ ರೋಗ ಅಂತ ಒಂದು ಮನಸ್ಸಿನ ಅಸ್ವಾಸ್ಥ್ಯ ಆಹಾರ ಹೆಚ್ಚಾಯಿತು ನಿದ್ದೆ ಬರ್ತದೆ ನಿದ್ದೆ ಬರಲಿಲ್ಲ ಸಂಶಯ ಬರ್ತದೆ ಅರ್ಜುನನಿಗೆ ಬಂದ ಹಾಗೆ ಭೂಮಿಯಲ್ಲಿ ಮಲ್ಲೋಗರ ಬಂದ ಹಾಗೆ ಕುತಸ್ತ್ವ ಕಶ್ಮಲವಿದಂ ವಿಷಮೇ ಸಮುಪಸ್ಥಿತಂ ಸಂಶಯ ಒಂದು ಲಗ್ನ ಎರಡು ಗಂಟೆ ಕಾಲ ಲೆಕ್ಚರ್ ಕೇಳಿದ ಮೇಲೆ ತಿಳಿಯಿತು ತಿಳಿಯಿತು ಆದ್ರೂ ಒಂದು ಸಂದೇಹ ಏನು ಸಂದೇಹ ಇದ್ದಾನೆ ಏನ್ ಸಂದೇಹ ಅಲ್ಲಿಯೋ ಕರ್ಮವೇ ಮೂರು ದಿವಸ ಪ್ರವಚನ ಮಾಡಿ ಸಣ್ಣ ಸಂದೇಹ ದೇವರಿದ್ದಾನೆ ಇದ್ರಿದೆಲ್ಲ ಸರಿ ಇದಾನೆ ಅಂತ ನಮಗೆ ಡೌಟ್ ಸಂಶಯ ಅಶ್ರದ್ಧೆ ಅದರ ಇನ್ನೊಂದು ರೂಪ ಕುತರ್ಕ ಬುದ್ಧಿ ಇದ್ದವರು ಬುದ್ಧಿಜೀವಿಗಳು ಎಡಪಂಥೀಯರು ಎಡವಟ್ಟರು ಕುತರ್ಕಗಳನ್ನು ಮಾಡು ದೇವರಿಲ್ಲ ಅಂತ ಹೇಳಕ್ಕೆ ನೀವೇ ಕೋದೆಲ್ಲ ಅಜ್ಞಾನ ಅನ್ಯಥಾ ಜ್ಞಾನ ಭ್ರಮೆ ಮಿಥ್ಯಾ ಜ್ಞಾನ ವಿಪರೀತ ಜ್ಞಾನ ಸಾಕು ಇಂಥವೆಲ್ಲ ವಿಗ್ರಹಗಳು ನಮಗೆಲ್ಲ ಇಲ್ಲೇ ನೋಡಿ ಸಂಸಾರದಲ್ಲಿ ನೀವೆಲ್ಲ ದೊಡ್ಡ ಮನಸ್ಸು ಮಾಡಿ ಯಾರೋ ಬಂದಿದ್ದಾರೆ ಪಾಪ ಅಂತ ನನ್ನ ಮೇಲೆ ಉಪಕಾರ ಬುದ್ಧಿಯಿಂದ ಬಂದಿದ್ದೀರಿ ಕೇಳೋದಕ್ಕೆ ಬರ್ದಿದ್ದ ಏನು ತಿಳ್ಕೋತಾರೋ ಅಂತ ಕೆಲವರು ಸಂಶಯ ಇರಬಹುದು ಅವ್ರು ಯಾಕೆ ಬರಲಿಲ್ಲ ಅಂತ ಬೇರೆ ಕೇಳ್ತೇನೆ ನಾನು ಇದು ಆಂಡೋನ ಸ್ವಾಮಿಗಳಿಂದ ಅಂಟು ಬಂದ್ರು ರೋಗ ನನಗೆ ಯಾರು ಒಂದು ನಮಸ್ಕಾರ ಮಾಡಿದೆ ನೆನೆ ಯಾಕೆ ಬರಲಿಲ್ಲ ನೀವು ಅಯ್ಯೋ ನೋಡಿದಾರಲ್ಲ ಇವರು ಮೊದಲ ದಿವಸ ಬಂದಾಗಿರ್ಲಿಲ್ವಲ್ಲ ಈ ಕಣ್ಣು ಸುಮ್ಮನೆ ಕೊಡೋದಿಲ್ಲ ನೋಡುತ್ತೆ ಅವ್ರು ಚೆನ್ನಾಗಿ ಕೇಳ್ತಿದ್ರು ಅರ್ಥ ಮಾಡ್ಕೊಳ್ತಿದ್ರು ಅಯ್ಯೋ ಒಬ್ರು ಬರಲಿಯೇ ನನ್ನ ಮನಸ್ಸಿಗೆ ಬರುತ್ತೆ ಭಾವನೆ ಎಲ್ಲೆಲ್ಲಿಂದ ಬರ್ತಿದ್ದೀರಿ ನೀವು ಬರದೇ ಇದ್ದವ್ರಿಗೆ ಏನಾಗಿದೆ ಅಂದ್ರೆ ಇದೆಲ್ಲ ಅಶ್ರದ್ಧೆ ಇರ್ಬೋದು ಹೌದಪ್ಪ ಅಲ್ಲಿ ನಮ್ಗೆ ತುಂಬ ಬೇಕಾದವರು ಇದ್ದಾರೆ ಜಯನಗರದ ಹತ್ರ ಎಲ್ಲ ಅಲ್ಲೇ ಹೇಳ್ತಿರಲ್ಲ ಪ್ರವಚನವನ್ನು ಇಲ್ಲಿ ಹೇಳೋದಿಲ್ವಲ್ಲ ಹೌದು ಗೋಕ್ಲೆನ್ಸ್ ಟೋಟಲ್ ಗಟ್ಲೆ ಹೇಳಿದೆ ಹಿಂಗೆ ಯಾವುದು ವರ್ಲಾಮೆ ವರ್ಲಾಮ ಇರಂದ್ರೆ ಆತ್ಲ ಗೆಸ್ಟ್ ಒಂದುಟ ಮನೇಲಿ ಗೆಸ್ಟ್ಗಳು ಬಂದುಬಿಟ್ರು ನೋಡಿ ಹೇಗಿದೆ ಕುಂಟ್ನೆಪ ಅಲ್ಲ ಗೆಸ್ಟ್ಗಳನ್ನು ಕರ್ಕೊಂಡು ಬಂದ್ರು ಗೆಸ್ಟ್ಗಳು ಬಂದ್ರೆ ಅವರು ಟಿಕೆಟ್ ಚಾರ್ಜು ನಾವೇ ಕೊಡಬೇಕಲ್ಲ ಒಳ್ಳೆ ಕರ್ಮ ಹೋಯ್ತಲ್ಲ ಏನ್ ಮಾಡಲಿ ನಾನು ಒಂದು ಸಿಟಿ ಅಂದ್ರೆ ಎಷ್ಟು ತರ ವಿಘ್ನಗಳು ಹೆಚ್ಚಾಗುತ್ತೆ ನೋಡಿ ಹಳ್ಳಿಯಲ್ಲಿ ಒಂಥರ ವಿಘ್ನ ಹಳ್ಳಿಯಲ್ಲಿ ಗೋಕರ್ಣದಂತಹ ಊರಲ್ಲಿ ಪ್ರವಚನ ಮಾಡಿದರೆ ಐದ್ನೂರು ಜನ ಎದುರುಗಡೆ ಪಾಪ ಎಲ್ಲೆಲ್ಲಿಂದಲೋ ಅಲ್ಲಿ ಬರ್ತಾರೆ ಐದು ಗಂಟೆ ಏಳು ಗಂಟೆಗೆ ಅವರು ವಾಪಸ್ ಹೋಗಬೇಕು ಗಾಡಿ ಕಟ್ಕೊಂಡ್ ಬರ್ತಾರೆ ಊರಲ್ಲಿರೋರು ಬರೋಲ್ಲ ಜಗಲಿ ಮೇಲೆ ಕೂತ್ಕೊಂಡು ಕೇಳ್ತಾರೆ ಎದುರುಗಡೆ ಕೂತ್ರೆ ಏನು ತಿಳ್ಕೋತಾರೋ ಅಂತ ಇನ್ಹಿಬಿಷನ್ ಹೇಗಿದೆ ನೋಡಿ ಇದು ಒಬ್ರು ಲೆಕ್ಚರ್ ಕೇಳಿಬಿಟ್ರೆ ನಾವು ಪಂಡಿತರ ಮನೆಯವರು ಏನು ತಿಳ್ಕೋತಾರೋ ಇದೊಂದು ವಿಘ್ನ ಮಾನಸಿಕ ಶಾರೀರಿಕ ಈ ತಾಪತ್ರಯ ರೂಪದ ವಿಘ್ನಗಳು ಎಷ್ಟಿರುತ್ತವೆ ಸದ್ವಿದ್ಯಾಗ್ರಹಣಕ್ಕೆ ಭಗವಂತನ ದಯೆ ನಮ್ಮ ಮೇಲೆ ಇಳಿದು ಬರೋದು ಎಷ್ಟು ತರಹ ವಿಘ್ನಗಳು ಅಶೇಷ ವಿಘ್ನ ಶಮನಂ ಅನೀಕೇಶ್ವರಮಾಶ್ರಯೇ ಶ್ರೀಮತಃ ಕರುಣಾಂಬೋಧವು ಶ್ರೀಮಾನಂದ ನಾರಾಯಣ ಅವನು ಕರುಣಾ ಸಮುದ್ರ ಆ ಸಮುದ್ರದ ಮಧ್ಯದಿಂದ ಹರಿದು ಬಂದ ನದಿ ಶಿಕ್ಷಾ ಸ್ರೋತೈವೋತ್ತಿತಂ ಅವನು ಏನಿದ್ರು ಡಿಸಿಪ್ಲಿನ್ ಕೊಡುವವನು ಏನು ಡಿಸಿಪ್ಲಿನ್ ಕೊಡ್ತಾನೆ ವಿಶ್ವಕ್ಸೇನ ಪೂಜೆ ಮಾಡಿ ಬಂದು ಕೂತ್ಕೊಳ್ಳಪ್ಪ ವಿಶ್ವಕ್ಸೇನ ನಿನ್ನ ಮೇಲೆ ಧೈರ್ಯ ಮಾಡಿ ಬಂದಿದ್ದೇನೆ ಸೊಂಟ ನೋವಿದೆ ಬೆನ್ನು ನೋವಿದೆ ಕೈ ಕಾಲು ಸೆಳ್ತಾ ಇದೆ ಮಾತ್ರೆ ತಂದಿಲ್ಲ ಏನು ಮಾಡಲಿ ಹೌದಾ ನಾ ಸರಿ ಮಾಡ್ತೀನಿ ಕೂತ್ಕೋ ಎರಡು ಗಂಟೆ ಲೆಕ್ಚರ್ ಮುಗಿಯೋ ತನಕ ಡೊಂಕು ಬಂದು ನಿಮ್ಮನ್ನು ಪೀಡಿಸೋದಿಲ್ಲ ಎಲ್ಲ ಹೋಗ್ಬಿಡ್ತಲ್ಲ ಆದ್ರೆ ಇಲ್ಲೇ ಇದ್ದೇನೆ ಬಾಗಿಲು ಕೊನೆಯಲ್ಲಿ ಕೂತಿರುತ್ತೆ ಅದು ಅಶೇಷ ವಿಘ್ನ ಶಮನ ಶಿಕ್ಷಾ ಸ್ರೋತ ಅಂದ್ರೆ ಉಪದೇಶ ಪ್ರಸಾರ ಕಾಲಕ್ಷೇಪ ರೂಪ ಗ್ರಂಥಾಲೋಕನ ಚಿಂತನ ಅರ್ಥಗ್ರಹಣ ಅನುಷ್ಠಾನ ಪರ್ಯಂತ ಒಂದು ಸದ್ವಿದ್ಯೆ ಗ್ರಹಣ ಮಾಡೋಕೆ ಏನೇನು ತೊಂದರೆ ಇರ್ತದೆಯೋ ಅದೆಲ್ಲವನ್ನು ನಿವಾರಿಸಬಲ್ಲವನು ವಿಶ್ವಕ್ತೇನ ನೀವು ಗಣಪತಿ ಅಂದ್ರೆ ಇವನು ಗಣಪತಿಯೇ ತಪ್ಪಿಲ್ಲ ನಾವೆಲ್ಲರೂ ಹೇಳುವ ಗಣಪತಿಯದು ಒಂದು ಸಾಮಾನ್ಯ ಶ್ಲೋಕ ಜಾನ ಶ್ಲೋಕದಲ್ಲಿ ಸೊಂಡಲು ಮುಖ ಅಂತ ಹೇಳೇ ಇಲ್ಲ ಅದು ಯಾವ್ದು ಹೇಳಿ ನೋಡೋಣ ಶುಕ್ಲಾಂಬರಧರಂ ವಿಷ್ಣುಂ ನೋಡಿ ಬಿಳಿ ಬಟ್ಟೆ ಹಾಕೊಂಡಿದ್ದಾನೆ ಶುಕ್ಲಾಂಬರಧರಂ ಯಾವನು ವಿಷ್ಣುಂ ಶಶಿವರ್ಣಂ ಚಂದ್ರನಂತೆ ಪ್ರಕಾಶಮಾನವಾಗಿದೆ ಮುಖ ಶಶಿಮುಖ ಅಂದ್ರೂ ಆನೆ ಮುಖ ಅಂತ ಹೇಳಿಲ್ಲ ಚತುರ್ಭುಜಂ प्रसन्नवदनं ध्यायेत् सर्वविघ्नो